Kannada Sahitya Parishat spoken Kannada lessons lesson three conversation one please come Vasu be seated how do you do ಬನ್ನಿ ವಾಸು ಕೂತ್ಕೊಳ್ಳಿ ಚೆನ್ನಾಗಿದ್ದೀರಾ fine sir good morning how do you do sir ಚೆನ್ನಾಗಿದ್ದೀನಿ ಸಾರ್ ನಮಸ್ಕಾರ ನೀವು ಚೆನ್ನಾಗಿದ್ದೀರಾ ಫೈನ್ ಥ್ಯಾಂಕ್ ಯು ಚೆನ್ನಾಗಿದ್ದೀನಿ ಧನ್ಯವಾದಗಳು conversation two Raju which class is this Raju ಇದು ಯಾವ class this is Kannada class ಇದು Kannada class whose Kannada class is this ಇದು ಯಾರ Kannada class this is our Kannada class ಇದು ನಮ್ಮ Kannada class Vasu which is that class Vasu ಆ ಕ್ಲಾಸು ಯಾವುದು that is a Tamil class ಅದು Tamil class that class is theirs ಆ ಕ್ಲಾಸು ಅವರದು ದಿಸ್ ಕ್ಲಾಸ್ ಈಸ್ ಅವರ್ಸ್ ಈ ಕ್ಲಾಸು ನಮ್ಮದು conversation three which is your book ನಿಮ್ಮ ಪುಸ್ತಕ ಯಾವುದು this small book is mine ಈ ಚಿಕ್ಕ ಪುಸ್ತಕ ನನ್ನದು ವಿಚ್ ಬುಕ್ ಈಸ್ ಹಿಸ್ ಯಾವ ಪುಸ್ತಕ ಅವರದು ದಟ್ ಒನ್ ಈಸ್ ಹಿಸ್ ಅದು ಅವರದು Raju whose pen is this Raju ಈ ಪೆನ್ ಯಾರ್ದು that pen is yours sir ಆ ಪೆನ್ನು ನಿಮ್ಮದು sir no that pen is not mine ಅಲ್ಲ ಆ ಪೆನ್ ನನ್ನದಲ್ಲ ದಿಸ್ ಈಸ್ ಹಿಸ್ ಪೆನ್ ಇದು ಅವರ pen this new pen is mine ಈ ಹೊಸ ಪೆನ್ನು ನನ್ನದು conversation four Ravi is that old pen yours Ravi ಆ ಹಳೆ ಪೆನ್ನು ನಿಮ್ದ ಎಸ್ ಸರ್ ಹೌದು sir that old pen is mine ಆ ಹಳೆ ಪೆನ್ನು ನನ್ನದು that ball pen is also mine ಆ ಬಾಲ್ ಪೆನ್ನು ನನ್ನದು isn't this new pen yours ಈ ಹೊಸ ಪೆನ್ನು ನಿಮ್ಮದಲ್ವಾ ದಟ್ ಈಸ್ ಆಲ್ಸೋ ಮೈನ್ ಅದು ನನ್ನದು all those pens are mine ಆ ಎಲ್ಲ ಪೆನ್ನುಗಳು ನನ್ನದು ಆರ್ಂಟ್ ದೋಸ್ ಬುಕ್ಸ್ ದೈರ್ಸ್ ಅವು ಅವರ ಪುಸ್ತಕಗಳಲ್ವಾ those two are his books ಆ ಎರಡು ಪುಸ್ತಕಗಳು ಅವರದು is this small notebook yours ಈ ಚಿಕ್ಕ ನೋಟ್ಬುಕ್ಕು ನಿಮ್ದ no that is not mine ಅಲ್ಲ ಅದು ನನ್ನದಲ್ಲ ಮೈ ನೋಟ್ಬುಕ್ ಈಸ್ ಬಿಗ್ ನನ್ನ ನೋಟ್ಬುಕ್ ದೊಡ್ಡದು ವೊಕಾಬ್ಯುಲರಿ ದಟ್ ಆ ದಿಸ್ ಈ ಟು ಎರಡು ಮೈನ್ ನನದು ಹರ್ಸ್ ಅವಳದು ವಿಚ್ ಯಾವ ವೂಸ್ ಯಾರ ವೂಸ್ ಒನ್ ಯಾರದು